ಕನ್ನಡ ಹುಡುಗಿ ಇಳಿದು ಬಂದ್ಲು ಕರುನಾಡ ಬಾನಿನಿಂದ ಕನ್ನಡ ಹುಡುಗಿ ಇಳಿದು ಬಂದ್ಲು ಕೈಯ ಹಿಡಿಯೋ ಚೋರನೊಬ್ಬ ಬೇಕಾಗಿದೆ ಅಚ್ಚ ಕನ್ನಡ ಧೀರ ಇದ್ರೆ ಅಚ್ಚ ಕನ್ನಡ ಧೀರ ಇದ್ರೆ ಮೆಚ್ಚಿ ಮದುವೆ ಆಗ್ತೀನಿ ನಾನು ಅಚ್ಚ ಕನ್ನಡ ಧೀರ ಇದ್ರೆ ಮೆಚ್ಚಿ ಮದುವೆ ಆಗ್ತೀನಿ ನಾನು ಮುಚ್ಚು ಮರೆಯಿಲ್ಲ ಇಲ್ಲದಂತ ಶಪಥ ನಂದು ಮುಚ್ಚು ಮರೆಯಿಲ್ಲದಂತ ಶಪಥ ನಂದು ಮೈಸೂರು ಹುಡುಗ ನಾನು ಮೀಸೆ ತಿರುವಿ ಹೇಳುತ್ತೀನಿ ಮೋಸ ಹೋಗಬೇಡ ಬಾರ ನನ್ನ ಹಿಂದೆ ಹಿಂದೆ ಕಲ್ಚರ್ ಇದೆ ಕೈಂಡ್ನೆಸ್ ಇದೆ ಸೊಗಸಾದ ಹಿಸ್ಟ್ರಿ ಇದೆ ಲೋಕದಲ್ಲಿ ಮಾತು ರೈಟೋ ರೈಟೋ ಸ್ವಲ್ಪ ವೆಯ್ಟೋ ವೆಯ್ಟೋ ರೈಟೋ ರೈಟೋ ಸ್ವಲ್ಪ ವೆಯ್ಟೋ ವೆಯ್ಟೋ ಮಂಗಳೂರ್ದ ಯಾನೋ ಮಲ್ಲೆ ಮಾಲೆ ಕೊಂಡು ಬರ್ಪೆ ಮಂಗಳೂರ ಮಂಗಳೂರ್ದ ಯಾನು ಮಲ್ಲೆ ಮಾಲೆ ಕೊಂಡು ಬರ್ಪೆ ಕೇಳ್ ಪಾರ್ವ ಬಲ್ಲ ಕೊಂಡೆ ಭಾರಿ ಕಂಡು ಕೇಕೆ ಪರ್ವ ಬಾಲ ಪೊಣ್ಣೆ ಬಾರಿ ಕಂಡು ನಾಲ್ ಬಂದರು ಉಂಡು ಎಂಕ ನಿಂಕ ಜೋಡಿ ಸಮ ಉಂಡು ಎಂಕು ನಿಂಕ ಜೋಡಿ ಸಮ ಉಂಡು ಎಂಕ ನಿಂಕ ಜೋಡಿ ಸಮ ಉಂಡು ಬೊಡ್ಡಿ ಬೊಡ್ಡಿ ಎನ್ಕು ಬಂದರು ಬೊಡ್ಡಿ ಬೊಡ್ಡಿ ಬೊಡ್ಡಿ ಎನ್ಕು ಬಂದರು ಬೊಡ್ಡಿ ಇಲ್ಲ ಬ- ಬೊಡ್ಚಿ ಬೊಡ್ಚಿ ಎನ್ಕು ಬಂದರ್ ಬೊಡ್ಚಿ ಬೊಡ್ಚಿ ಬೊಡ್ಚಿ ಎನಕು ಬಂದರ್ ಬೊಡ್ಚಿ ಸರ್ಲಾ ಸರ್ಲಾ ಸರ್ಲಾ ಸರ್ಲಾ ಸರ್ಲ ಸರ್ಲ ಸರ್ಲ ಸರ್ಲ ఆదోని అప్పై చెట్టి చెప్తానే ఏమి చూడు ఆదోనే అప్పై అప్పై చెట్టి చెప్తానే ఏమి చూడు అందరికీ గొప్పవాడే నేనే చూడు వాళ్ళు వీళ్ళు ఎవరు వద్దు మా వాళ్ళు ఎవరు వద్దు పెళ్లి చేసుకో పెళ్లి చేసుకో నీకెందుకో నీ నీకెందుకో ಹೈದರಾಬಾದಿನಿಂದ ನಾನು ಹುಷಾರಾಗಿ ಹಾರಿ ಬಂದೆ ಚೋಕ್ರಿ ನಿನ್ನ ದೂರ ಕಂಡು ಚುಕ್ಕೆ ನಿಂತೆ ತಕರಾರಿಲ್ಲದೆ ಶಾದಿ ಕರ್ಲೋ ಹತ್ತೆ ಹತ್ತೆ ಸಾಥ್ ಚಲೋ ಹತ್ತೆ ಹತ್ತೆ ಸಾಥ್ ಚಲೋ ಟೆಹರೋ ಟೆಹರೋ ಜರ ಸಬರ್ ಕರೋ ದಿಗ್ಮಾನವೇಕೆ ನೀರೆ ಬೆಳಗಾವು ನೋಡಬಾರೆ ದಿಗ್ಮಾನವೇಕೆ ನೀರೆ ಬೆಳಗಾವು ನೋಡಬಾರೆ ಜಗ್ಗಿ ಜಗ್ಗಿ ಜಿಂಗೆ ಹಂಗೆ ಅಗ್ದಿ ಚಲ್ಲೋ ಜಗ್ಗಿ ಜಗ್ಗಿ ಜಗ್ಗಿ ಜಗ್ಗಿ ಜಿಂಕೆ ಹಂಗೆ ಜಗ್ಗಿ ಜಗ್ಗಿ ಜಿಂಕೆ ಹಂಗೆ ಅಗ್ದಿ ಚಲೋ ಅಗ್ದಿ ಚಲೋ ಬಂಗ್ಲೆ ಇದೆ ರಗ ರೊಕ್ಕ ಸಾಗಿದೆ ಬಂಗ್ಲೆ ಇದೆ ರಗ ರೊಕ್ಕ ಸಾಗಿದೆ ಬಕ್ರಿ ಜುಣಕ ಜಗಿಯುವಂತೆ ಬೆಳ್ಳಿ ಕಾಟಿನಾಗೆ ಶುದ್ಧ ಕನ್ನಡ ಮಾತಾಡಿದೆ ಭಾವ ದೂರ ಮಾಡಿ ನಿದ್ದೆ ಬಿಟ್ಟು ದುಡಿರಯ್ಯ ನಮ್ಮೆಗೆ ದುಡಿರೆಯ ನಮ್ಮೆಲ್ಗೆಗೆ ಹೌದೋ ಹೌದೋ ಗಣ ಬಂತೋ ಬಂತೋ ಒಪ್ದೆ ಒಪ್ದೆ ನಾನು ನಿನ್ನ ಒಪ್ದೆ